ವಾಮೇ ಭೂಮಿಸುತ ಪುರಶ್ಚ ಹನುಮಾನ್ ಪಶ್ಚಾತ್ ಸುಮಿತ್ರಾಸುತ ಶತ್ರುಘ್ನೋ ಭರತಶ್ಚ ಪಾರ್ಶ್ವದಲಯೋ ವಾಯುವಾದಿಕೋಣೇಶು ಚ ಸುಗ್ರೀವಶ್ಚ ವಿಭೀಷಣಶ್ಚೈವ ರಾಟ್ ಸಾ- ತಾರಾಸುತೋ ಜಾಂಬವಾನ್ ಮಧ್ಯೆ ನೀಲ ಸರೋಜಕೋಮಲಚಿಂ ರಾಮಂ ಭಜೆ ಶ್ಯಾಮಲಂ ಸುಮಾರು ಎಂಟು ಒಂಬತ್ತು ತಿಂಗಳುಗಳಾಯಿತು ಪುಷ್ಪಾಬ್ಧವಾಗಿರ್ತಕ್ಕಂತಹ ಕರ್ಣಾನವಂತವನ್ನು ಪಡೆಯುವಂತಹ ಒಂದು ಉಪನ್ಯಾಸವನ್ನು ಕೇಳಿ ನಮಗೆ ಈ ಸುದಿನ ಇವತ್ತಿನ ದಿನ ಆರಂಭವಾಗಿದೆ ಇದರಲ್ಲಿ ದಯಾಶತಕ ಅಂಬತಕ್ಕಂಥದ್ದು ಬಹಳ ಅಪರೂಪವಾಗಿರ್ತಕ್ಕಂಥ ಗ್ರಂಥಗಳು ಅದನ್ನು ಹೇಳಬೇಕು ಅಂದರೆ ಇಂತಹ ವಿದ್ವದ್ಮಣಿಯಾಗಿರ್ತಕ್ಕಂತಹ ನಾರಾಯಣಾಚಾರ್ಯ ಅವರಲ್ಲಿ ಮಾತ್ರನೇ ಸಾಧ್ಯ ಅಂತ ನನ್ನ ನಂಬಿಕೆ ಯಾಕಂದರೆ ಸ್ವಾಮಿ ವೇದಾಂತ ದೇಶಕರು ಮಾಡಿರ್ತಕ್ಕಂಥದ್ದು ಬಹಳ ಅಪರೂಪವಾಗಿರ್ತಕ್ಕಂಥ ಒಂದು ಗ್ರಂಥಗಳು ಆದರೆ ಹೆಸರು ಹೇಳೋಕೆ ನಮಗೆ ಯೋಗ್ಯತೆ ಇಲ್ಲ ಅಂಥದ್ದು ಅದನ್ನು ಪರಿಪೂರ್ಣವಾಗಿ ಅಧ್ಯಯನ ಮಾಡಿ ಅದನ್ನು ನಮಗೆ ಪ್ರವಚನ ರೂಪದಲ್ಲಿ ನಮ್ಮ ಶಕ್ತಿಗೆ ಅನುಗುಣವಾಗಿ ನಮ್ಮ ತಲೆಗೆ ಹೋಗುವಂತ ಹೇಳಬೇಕು ಅಂತ ಹೇಳಿದ್ರೆ ಅದು ನಾರಾಯಣಾಚಾರ್ಯವರ ದಯಾ ಇದು ದಯಾ ಶತಕವಾಗಿ ಇವತ್ತಿನ ದಿನ ಆರಂಭವಾಗಿದೆ ಇಂತಹ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿನದಿಂದ ಶ್ರೀ ಸ್ವಾಮಿಯವರ ಸನ್ನಿಧಿಯಲ್ಲಿ ಏರ್ಪಡಿಸಲಾಗಿದೆ ಇದಕ್ಕೆ ಕರ್ತಾಕಾರಹಿತ ಅಂದರೆ ಪ್ರವಚನವನ್ನು ಮಾಡಲಿಕ್ಕೆ ವಿದ್ವಾನ್ ನಾರಾಯಣಾಚಾರ್ಯ ಸ್ವಾಮಿಗಳು ಬಂದಿದ್ದಾರೆ ಅದೇ ತರಹ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ರವೀಂದ್ರ ಹಾಗೂ ಕ್ಷಮಾ ಅವರು ಅವರೂ ಸಹ ನಮ್ಮ ದೇವಸ್ಥಾನದ ಭಕ್ತರೇ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಸಹ ಅವರು ಅನ್ವಯಿಸ್ತಾ ಇರ್ತಾರೆ ಅವರು ಸಹ ಈ ಒಂದು ಕಾರ್ಯಕ್ರಮವನ್ನು ಪ್ರಾಯೋಜಿಸಿರೋದು ಬಹಳ ಸಂತೋಷವಾಗಿರ್ತಕ್ಕಂಥದ್ದು ಅದರಲ್ಲೂ ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಕಾವ್ಯ ನಾವು ಕೇಳೇ ಇರಲಿಲ್ಲ ಇದೇ ಮೊದಲನೇ ಸಲ ಅಂತಹ ಒಂದು ಕಾವ್ಯವನ್ನು ನಾವು ಕೇಳೋದಕ್ಕೆ ನಮಗೆ ಅನುಕೂಲ ಮಾಡಿರ್ತಕ್ಕಂಥ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿ ಇವತ್ತಿನ ದಿನದ ಒಂದು ಪ್ರವಚನಕ್ಕೆ ದಯಮಾಡಿಸ್ತಕ್ಕಂತಹ ವಿದ್ವಾನ್ ನಾರಾಯಣಾಚಾರ್ಯ ಸ್ವಾಮಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ತಮ್ಮೆಲ್ಲರ ಪರವಾಗಿ ಹಾಗೂ ದೇವಸ್ಥಾನದ ಪರವಾಗಿ ಹಾಗೂ ಸೇವಾಕರ್ತರ ಪರವಾಗಿ ಕೋರ್ತಾ ಇದ್ದೀನಿ ಈಗ ಉದ್ಘಾಟನೆ ಆಗುತ್ತೆ ಉದ್ಘಾಟನೆ ಆದ ನಂತರ ದೀಪ ಪ್ರಜ್ವಲಿಸಿದ ನಂತರ ಕಾರ್ಯಕ್ರಮ ಆರಂಭವಾಗುತ್ತೆ मम पशुगस्य मह्यमापः जीवनं च दिशो दिश आकड़े श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे यो नित्यमच्युतपदाम्बुजयुग्मरुक्मव्यामोहतः तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये मातापिता युवतयस्तरया विभूतिः सर्वं यदेव नियमेन वदन्वयानाम् आद्यस्य न कुलपतेर्वकुलाभिरामम् श्रीमत्तदन्ध्रियुगळम् प्रणमामि मूर्ध्ना भूतं सरश्च मादाह्वय भट्टनाथ श्रीभक्तिसारकुलशेखरयोगिवाहान् भक्ताङ्घ्रिरेणुपरकालयतीन्द्रमिश्रान् श्रीमत्पराङ्कुशमुनिम् प्रणतोऽस्मि नित्यम् प्रपद्येतं गिरिं प्रायः श्रीनिवासानुकम्पया इक्षुसारस्रवन्त्येव यन्मूर्त्या शर्करायितम् विगाहे तीर्थबहुलाम् शीतलाम् गुरुसन्ततिम् ಶ್ರೀನಿವಾಸದಯಾಂಬೋಧಿ ಪರೀವಾಹ ಪರಂಪರಾ ಕೃತಿನಃ ಕಮಲಾವಾಸಕಾರುಣ್ಯೈಕಾಂತಿನೋ ಭಜೆ ದತ್ತೇ ಯತ್ಸೂಕ್ತಿರೂಪೇಣ ತ್ರಿವೇದಿ ಸರ್ವಯೋಗ್ಯತಾಂ ಮುಖಾನ್ ವಂದೇ ಭಗೀರಥನಯೇ ಸ್ಥಿತಾನ್ ಕಮಲಕಾಂತಕಾರುಣ್ಯ ಗಂಗಾಪ್ಲಾಧಾನ ಅಶೇಷವಿಘ್ನಶಮನೇಶ್ವರಶ್ರಯಮದಕರು ಬೋಧ ಶಿಕ್ಷಾ ಸ್ರೋತೈವೋತ್ಥಿತ ಜನನೀ ವಂದೇ ಚೈತನ್ಯಸ್ತನ್ನೇಯೀ ಶ್ರೀನಿವಾಸ ಕರುಣಾಣೀ ವಂದೇ ವೃಷಗಿರೀಶ್ಯ ಮಹಿಷೀ ವಿಶ್ವಾರಿಣೀ ತತ್ತ್ಕೃ ವಾರಣಂ ಕ್ಷಮೆಯವರಣ ನಿಶಾಯಿತ ಮಾಂ ನೀಪಟಲೈರ್ಧುವ ಭಾಿತ ಭಕ್ತೋಷೇವರ್ಶನ ಕಮಪ್ಯನವಧಿ ವಂದೇ ಕರು ಪುರುಷಶೈಲತಟಸ್ಥಾಂ ಸ್ವಯಂ ವ್ಯಕ್ತಿ ಮುಪತಿ ನಿಧಿ ಸೂತಿಂ ಅಪವರ್ಗ ತ್ರಿವರ್ಗಯೋ ಅಂಜನಾದ್ರೀಶ್ವರದೀಷ್ಟಿ ನಿರಂಜನಾ ಶ್ರೀಮತಿ ನಿಗಮಾಂತ ಮಹಾಶಾಯಿ ತಮಗೆಲ್ಲರಿಗೂ ವಂದನೆಗಳು ಸ್ವಾಗತದಲ್ಲಿ ಶ್ರೀಮಾನ್ ಭಟ್ರು ಬಹಳ ದೊಡ್ಡ ದೊಡ್ಡ ಮಾತುಗಳನ್ನು ಆಡಿಬಿಟ್ರು ವಯಸ್ಸಾಗ್ತಾ ಆಗ್ತಾ ನಾ ತುಂಬ ಸಣ್ಣವನಾಗ್ತಾ ಇದ್ದೇನೆ ದೊಡ್ಡವನಾಗ್ತಾ ಇಲ್ಲ ಹೊರಲಾರದಷ್ಟು ಕೃಪಾಭಾರವನ್ನು ಭಗವಂತ ನನ್ನ ಮೇಲೆ ಹಾಕಿಬಿಟ್ಟಿದ್ದಾನೆ ಅನುಭವಿಸಿದ್ದೇನೆ ಇದು ಅನಿರೀಕ್ಷಿತವಾದ ಒಂದು ಪ್ರವಚನ ಮಾಲಿಕೆ ಭಗವಂತನ ದಯೆಯನ್ನು ಕುರಿತು ಹತ್ತು ದಿವಸ ಪ್ರವಚನ ಒಂದು ನೂರ ಎಂಟು ಶ್ಲೋಕಗಳು ಜಗತ್ತಿನಲ್ಲಿ the mercy of god grace of god ಇದನ್ನು ಕುರಿತು ಬರೆದಿರುವ ಒಂದೇ ಒಂದು ಸ್ತೋತ್ರ ವೇದಾಂತ ದೇಶಗಳೊಬ್ಬರೇ ಮಾಡಿರುವುದು ದಯಾಶತಕ ಈ ಪ್ರವಚನ ಆರಂಭಿಸುವಾಗ ನಮ್ಮ ಮಿತ್ರರು ಶ್ರೀಮಾನ್ ರವೀಂದ್ರ ಮತ್ತು ಅವರ ಧರ್ಮಪತ್ನಿ ಕ್ಷಮಾ ಅವರು ಇದನ್ನೇ ಕುರಿತು ಹತ್ತು ದಿವಸ ಉಪನ್ಯಾಸ ಮಾಡಬೇಕು ಅಂತ ನಾನು ಹೋದ ಸಲ ಇಲ್ಲಿಗೆ ಬಂದಿದ್ದಾಗಲಿಂದ ಒಂದೇ ಸಮ ಒತ್ತಾಯ ದಯಾಶತಕ ಹೇಳಬೇಕು ನನಗೆ ಭಯ ದಯೆ ಕಂಡ್ರೆ ಭಯ ಅಲ್ಲ ರಾಮಾಯಣ ಭಾರತ ಭಾಗವತ ಭಗವದ್ಗೀತೆ ಕೇಳಿ ಒಂದು ನಿರೀಕ್ಷೆಯನ್ನು ಮಾಡಿಕೊಂಡಿರ್ತಕ್ಕಂಥ ಶ್ರೋತೃಗಳಿಗೆ ಈ ದಯಾಶತಕ ಇದು ರುಚಿ ಬರಬಹುದೇ ಅದೇ ಭಯ ಲೋಕದಲ್ಲಿ ಭಗವಂತನ ದಯೆ ಎಷ್ಟೋ ಜನರಿಗೆ ತುಂಬ ದೂರದಲ್ಲಿರುತ್ತೆ ಅಥವಾ ಜನರೇ ಭಗವಂತನ ದಯೆಗೆ ದೂರರಾಗಿರ್ತಾರೆ ದಯಾ ಬಾಹಿರರಾಗಿರ್ತಾರೆ ಭಗವಂತನ ದಯೆ ಎನ್ನುವುದು ಅತ್ಯಂತ ದೊಡ್ಡ ಪ್ರಮಾಣ ವೇದಾಂತದಲ್ಲಿ ಭಗವಂತನಿಗಿಂತ ದೊಡ್ಡದು ಭಗವಂತನ ದಯೆ ಭಗವಂತನಿಗಿಂತ ಅವನ ನಾಮ ಶ್ರೀನಾಮ ದೊಡ್ಡದು ನೀನು ಯಾಕೋ ನಿನ್ನ ಹಂಗೆ ಯಾಕೋ ಅಂದರು ಪುರಂದ್ರದಾಸರು ನಾಮಜಪ ನಾಮಜಪ ನಾಮಜಪದ ಸೌಖ್ಯ ಸರ್ವವಿಧರಕ್ಷೆಯನ್ನ ಭಗವಂತನ ಶ್ರೀನಾಮಗಳು ಮಾಡದೆ ವಿಷ್ಣು ಸಹಸ್ರನಾಮ ಹೇಳ್ತೀರಿ ಅದಕ್ಕಿಂತ ದೊಡ್ಡದು ಭಗವಂತನ ದಯೆ ಎಂಬ ಗುಣ ಆದ್ದರಿಂದ ಈ ಸ್ತೋತ್ರ ಒಂದು ನೂರೆಂಟು ಶ್ಲೋಕ ಇದ್ದರೂ ಜನರಿಗೆ ಪರಿಚಿತವಿಲ್ಲವಾದ್ದರಿಂದ ಇದನ್ನು ಯಾವ ರೀತಿ ಪ್ರವಚನ ಮಾಡಬಹುದು ಋಷಿ ಬರಬಹುದೇ ನಮ್ಮ ಮಿತ್ರೊಬ್ಬರು ಹೇಳ್ತಿದ್ರು ಜನರಿಗೆ ಇದು ಹೆಚ್ಚು ಪರಿಚಯ ಇಲ್ಲ ಜನ ಸೇರ್ತಾರೆಯೋ ಬಹಳ ಇಲ್ಲವೋ ನೋಡಿ ಅವ್ರ ನಿರೀಕ್ಷೆ ಹುಸಿ ಮಾಡಿದ್ದೀರಿ ಯಾರೊಬ್ಬರು ಹೇಳಿದರು ಇದು ಸ್ತೋತ್ರದ ವಿಷಯ ಇಲ್ಲ ನಾರಾಯಣಾಚಾರ್ಯರು ಬಂದರೆ ಏನು ಹೇಳಿದ್ರು ಕೇಳ್ತಾರೆ ಜನ ಅಲ್ಲಲ್ಲ ಅದು ತಪ್ಪು ಭಾವನೆ ಒಂದು ಎಚ್ಚರಿಕೆ ಹೇಳ್ತೇನೆ ನಾರಾಯಣಾಚಾರ್ಯ ಬಂದರೆ ಏನೋ ಮಾತಾಡೋದಿಲ್ಲ ನಾರಾಯಣಾಚಾರ್ಯ ಬಂದರೆ ವೇದವನ್ನೇ ಹೇಳ್ತಾನೆ ರಾಮಾಯಣವನ್ನೇ ಹೇಳ್ತಾನೆ ಭಾಗವತವನ್ನೇ ಹೇಳ್ತಾನೆ ಅದೆಲ್ಲವೂ ಕಲಿತಿದೆ ದಯಾಶತಕದಲ್ಲಿ ಅನೇಕರಿಗೆ ಇದು ಗೊತ್ತಿಲ್ಲ ಏನ್ರಿ ದಯಾಶತಕ ಅವರು ಮಿತ್ರರು ಸ್ವಲ್ಪ ಇಂಟ್ರೊಡಕ್ಷನ್ ಬರೆದು ಕೊಡಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಏನೋ ಬರೆದು ಕೊಟ್ಟಿದ್ದೇನೆ ನಿಮಗೆ ಕೊಟ್ಟಿದ್ದಾರೆ ಏನು ಬರೆಯೋಕ್ಕಾಗುತ್ತೆ ಭಗವಂತನ ದೇವಿ ಮೇಲೆ ಎಷ್ಟು ಬರೀತೀರಿ ಇಷ್ಟೆಲ್ಲ ಹೆಚ್ಚು ಹಾಕಬೇಕಾ ಇಷ್ಟೆಲ್ಲ ಇನ್ನೂ ಮಾಡಬೇಕಾಗಿತ್ತು ಭಗವಂತನ ದಯ ಬಹಳ ದೊಡ್ಡ ಪ್ರಮೇಯ ವೇದಾಂತದಲ್ಲಿ ರಾಮಾಯಣ ಭಾರತ ಭಾಗವತಗಳಿಗಿಂತ ಹೆಚ್ಚಾಗಿ ಇದರಲ್ಲಿ ವೇದಾಂತದ ಪ್ರಮೇಯಗಳಿಂದೆಲ್ಲ ಮತಿಸಿ ಬೆಣ್ಣೆಯಂತೆ ತೆಗೆದು ಗುರುಗಳು ವೇದಾಂತ ದೇಶಕರು ಏಳುನೂರ ಐವತ್ತು ವರ್ಷಕ್ಕೆ ಹಿಂದೆ ಅವತಾರ ಮಾಡಿದ್ದವರು ಟ್ವೆಲ್ ಫಿಫ್ಟಿ ಏಯ್ಟ್ ಅವರ ಅವತಾರದ ವರ್ಷ ಕ್ರಿಸ್ತ ಶಕ ಟ್ವೆಲ್ ಫಿಫ್ಟಿ ಏಯ್ಟ್ ಜೀವಿತ ಶತ ಸಂವತ್ಸರ ಒಂದು ನೂರು ವರ್ಷ ಬದುಕಿದ್ರು ಭೂಮಿಯ ಮೇಲೆ ಒಂದು ನೂರಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಬರೆದರು ಒಂದು ಐದಾರು ಗ್ರಂಥ ಸಿಕ್ಕೋದಿಲ್ಲ ನಮ್ಮ ದೌರ್ಭಾಗ್ಯ ಆ ಸಿಕ್ಕಿದ್ರಲ್ಲಿ ಸ್ತೋತ್ರ ಸಾಹಿತ್ಯ ವೇದಾಂತ ಸಾಹಿತ್ಯ ಮೀಮಾಂಸಾ ಸಾಹಿತ್ಯ ಕಾವ್ಯ ನಾಟಕ ಅಲಂಕಾರ ಅವರು ಮುಟ್ಟದೇ ಇರುವಂತಹ ಸಾಹಿತ್ಯ ವಿಭಾಗವಿಲ್ಲ ಅದರಲ್ಲಿ ಸ್ತೋತ್ರ ಭಾಗ ನಮ್ಮೆಲ್ಲರಿಗೆ ತುಂಬ ಪ್ರಿಯವಾದದ್ದು ಗಾನ ರೂಪದಲ್ಲಿ ಭಗವಂತನನ್ನು ಕೊಂಡಾಡುವುದಕ್ಕೆ ಬಾಯಿ ಇರುವಾಗ ಕಂಠ ಇರುವಾಗ ಶಬ್ದಗಳ ಸೌಷ್ಠವ ಪ್ರಜ್ಞೆ ನಾಲಿಗೆಗೆ ಇರುವಾಗ ಈ ಸ್ತೋತ್ರವನ್ನು ಹಾಡಬಹುದು ಕುಣಿಯಬಹುದು ನರ್ತನ ಮಾಡಬಹುದು ಈ ಸ್ತೋತ್ರದಲ್ಲಿ ಬರದೇ ಇರತಕ್ಕ ವಿಷಯವೇ ಇಲ್ಲ ದಶಾವತಾರವೂ ಬರುತ್ತೆ ಏನು ಹೇಳಿ ಎಂಟನೇ ದಶಕದಲ್ಲಿ ದಶಾವತಾರವನ್ನು ವರ್ಣನೆ ಮಾಡ್ತಾರೆ ಒಂದೊಂದು ಅವತಾರದಲ್ಲಿ ಒಂದೊಂದು ಮುಖ್ಯ ಘಟ್ಟವನ್ನು ಮಾತ್ರ ಎತ್ತಿಕೊಂಡು ಆಚಾರ್ಯರು ರಾಮಾವತಾರದಲ್ಲಿ ಏನು ಹೇಳಿದ್ದಾರೆ ಸೇತುವೆ ಕಟ್ಟಿದ್ದು ಹೇಳಿದ್ದಾರೆ ಕರುಣಾನಿಧಿಗೆ ಹೇಳಿದಾಗಿದೆ ಆ ಶ್ಲೋಕ ಕೃಪೆ ಕೃತ ಕೃಪಣ ಜಂತು ಚಿಂತಾಮಣೆ ಅಯ್ಯೋ ಮಾ ದಯಾದೇವಿ ನನಗೇನು ಇಲ್ಲ ಅನ್ನುವ ಕೃಪಣರಲ್ಲಿ ಚಿಂತಾಮಣಿಯಂತಿದ್ದೀಯ ನೀನು ರಮಾ ಸಹಚರಂ ತಮವತಿ ಹಿರಿಯ ಲಕ್ಷ್ಮೀಪತಿಯನ್ನು ರಾಮನನ್ನಾಗಿ ಅವತಾರ ಮಾಡಿಸಿ ತಾಯಿ ಅವನ ಕೈಯಲ್ಲಿ ಸೇತುವೆಯನ್ನು ಕಟ್ಟಿಸಿದೆ ಜನ ಮಾಡಿರುವ ಪಾಪಗಳನ್ನು ಸೇತುವೆಯ ಕಣ್ಣಿಂದ ನೋಡಿದರೆ ಪ್ರಶಮನೀಂಬಹು ಬಹು ಎಷ್ಟೊಂದು ಪಾತಕ ಮಾಡಿದರೂ ಸೇತುವೆ ದರ್ಶನದಿಂದ ಪಾಪಗಳು ಕಳೆದು ಹೋಗ್ತವೆ ದೇವಸ್ಥಾನದ ಗೋಪುರ ದರ್ಶನ ಮಾಡಿದರೆ ಪಾಪಗಳು ಕಳೆದು ಹೋಗ್ತವೆ ರಾಮಾವತಾರದಲ್ಲಿ ರಾವಣನ ಕೊಂದದ್ದು ಕರ್ಣನ ಕೊಂದದ್ದು ಲಂಕೆಯನ್ನು ಸುಟ್ಟದ್ದು ವನವಾಸ ಮಾಡಿದ್ದಲ್ಲ ಸೇತುವೆ ಕಟ್ಟಿದ್ದು ಎತ್ತಿ ಹೇಳಿದ್ದಾರೆ ಕೃಷ್ಣಾವತಾರದಲ್ಲಿ ಜಗತ್ತಲ್ಲಿ ಇದ್ದ ಕತ್ತಲೆಯನ್ನು ವಿಪಶ್ಚಿದವಿಗೀತಯ ಜಗತಿ ಗೀತಯಾಂಧಂ ತಮಃ ಗೀತೋಪದೇಶ ಮಾಡಿದ ಪಾರ್ಥಸಾರಥ್ಯನ್ನೆನಿಸಿಕೊಂಡಿದ್ದಾರೆ ಮತ್ಸ್ಯ ಕೂರ್ಮ ವರಾಹಾದ್ಯವತ ಅದಮಿಗೆ ಯಾತಕ್ಕೆ ಹೇಳ್ತೇವೆ ಅಂದರೆ ಅದು ಒಂದು ಆ ಎಂಟನೇ ದಶಕ ಹತ್ತು ಪದ್ಯಗಳನ್ನೇ ಕುರಿತು ಹತ್ತು ದಿವಸ ಉಪನ್ಯಾಸ ಮಾಡಬಹುದು ಒಂದು ಎಂಟು ಪದ್ಯಗಳಿವೆ ನಮ್ಮ ಕುಟುಂಬದವರು ಹೇಳಿದರು ಅಲ್ಲಿ ಇಲ್ಲಿ ಹಾರಿಸಬೇಡಿ ಇಪ್ಪತ್ತೆಂಟು ಜ್ಞಾನದಲ್ಲಿ ದಿವಸಕ್ಕೆ ಹತ್ತು ಹತ್ತು ಪದ್ಯ ಮುಗಿಸಿಬಿಡಿ ನೀವೇ ಹೇಳು ಒಂದೆ ದಿವಸಕ್ಕೆ ಹತ್ತು ಪದ್ಯ ಏನು ಪೋರ್ಷನ್ಯ ಪರೀಕ್ಷೆ ಮುಗಿಸೋದಕ್ಕೆ ನನಗೊಂದು ಕೆಟ್ಟ ಹೆಸರು ಪೋರ್ಷನ್ ಯಾವತ್ತೂ ಸರಿಯಾಗಿ ಮುಗಿಸ್ಲಿಲ್ಲ ಎಕ್ಸ್ಟ್ರಾ ಕ್ಲಾಸ್ ಹಾಕಿ ಹಾಕಿ ಹುಡುಗರು ಪ್ರಾಣ ತೆಗೆದು ನಮ್ಮ ಪ್ರಾಣನೂ ತಗೊಂಡು ಅವ್ರಿಗೆ ಆರದಕ್ಕೆ ಕೂಡಿಸ್ಬೇಕು ಕೂಡಿಸ್ಬೇಕು ನಿಮ್ಗೆ ಹಾಗೆ ಮಾಡೋಲ್ಲ ಇದು ಹೇಳಿದೆ ನೂರೆಂಟು ಶ್ಲೋಕದಲ್ಲಿ ನೋಡಿ ಹತ್ತು ಹತ್ತು ಪದ್ಯಗಳಿಗೆ ಒಂದೊಂದು ಛಂದಸ್ಸು ಹಾಗೆ ಪಾದುಕ ಸಹಸ್ರದಲ್ಲಿ ಅದು ಸಾವಿರ ಇದು ನೂರು ಪಾದುಕೆಯು ಭಗವಂತನ ಪತ್ನಿ ಪಾದುಕಾ ದೇವಿ ದಯೆ ಒಂದು ದೇವಿ ಶ್ರೀ ಭೂ ನೀಳ ಮೂರು ದೇವಿರ್ ಕೇಳಿದ್ದೇವೆ ವೇದಾಂತೇಶಕರು ಇನ್ನೆರಡು ಮದುವೆ ಮಾಡಿಸಿದರು ಮರು ಮದುವೆ ಅಲ್ಲ ಇದ್ದಿದ್ದೇ ಮದುವೆ ಎರಡು ಮದುವೆ ಯಾವುದು ಒಂದು ಪಾದುಕಾ ದೇವಿ ಭಗವಂತನನ್ನು ಬಿಟ್ಟಿರದೇ ಇರತಕ್ಕಂತಹ ಪಾದುಕಾರೂಪಿಣಿ ಸೀತೆಗಿಂತ ದೊಡ್ಡವಳು ನಮ್ಮ ಈ ದೇವಸ್ಥಾನದ ಕಾರ್ಯಕರ್ತರು ಅನಂತ ಪದ್ಮನಾಭ ಅವರು ಹೇಳ್ತಿದ್ರು ಹೋದ ಸಲ ದೇಶಕರ ಜಯಂತಿ ಏನು ಮುಗಿದೋಯಿತು ನೀವು ಸಹಸ್ರ ಹೇಳಬೇಕು ಹತ್ತು ದಿವಸ ಸ್ವಲ್ಪ ತಾಳಿ ಈ ತಪ್ಪಿಸ್ಕೊಳ್ಳೋಕೆ ನೋಡ್ತಾ ಇದ್ದೀನಿ ಆದಷ್ಟು ಹತ್ತು ದಿವಸದಲ್ಲಿ ಹದಿನೈದು ದಿವಸದಲ್ಲಿ ಆಗೋ ಕೆಲಸ ಅಲ್ಲ ಅದು ದಯಾದೇವಿ ಈ ಎರಡೂ ಒಂದು ಭಗವಂತನ ಪಾದುಕಾ ಸೇವಕ ರೂಪದಲ್ಲಿರುವ ಪಾದುಕೆ ಸರ್ವದಾ ಸೇವೆ ಮಾಡುವುದು ಲಕ್ಷ್ಮಣ ರೂಪ ರಾಮಾನುಜ ರೂಪ ನಮ್ಮಾಳ್ವಾರ ರೂಪ ಇನ್ನೊಂದು ದಯಾದೇವಿ ಭಗವಂತನ ಗುಣಸ್ವರೂಪಿಣಿ ಇವಳನ್ನು ಕುರಿತು ಹತ್ತು ಹತ್ತು ಪದ್ಯಕ್ಕೆ ಒಂದೊಂದು ಛಂದಸ್ಸು ಒಂದೊಂದು ಪ್ರಮೇಯ ಎಲ್ಲ ಪೂರ್ವಾಚಾರ್ಯರು ಇಷ್ಟಿಷ್ಟು ಗ್ರಂಥ ಸಂಸ್ಕೃತದಲ್ಲಿ ನಾಲ್ಕೈದು ವ್ಯಾಖ್ಯಾನ ತಮಿಳಲ್ಲಿ ವ್ಯಾಖ್ಯಾನ ಕನ್ನಡದಲ್ಲಿ ವ್ಯಾಖ್ಯಾನ ಇಂಗ್ಲೀಷ್ನಲ್ಲಿ ವ್ಯಾಖ್ಯಾನ ಮಲಯಾಳದಲ್ಲಿ ವ್ಯಾಖ್ಯಾನ ಹಿಂದಿಯಲ್ಲಿ ವ್ಯಾಖ್ಯಾನ ಇವತ್ತು ಕನ್ನಡದಲ್ಲಿ ಯಾವ ವ್ಯಾಖ್ಯಾನಗಳು ಸಿಗ್ತದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಮೂಲ ಗ್ರಂಥವನ್ನು ಮಾತ್ರ ನೂರೆಂಟು ಶ್ಲೋಕವನ್ನು ಡಿ ಟಿ ಪಿ ಮಾಡಿಸ್ತಾ ಇದ್ದಾರೆ ಶ್ರೀಮತಿ ಕ್ರಮ ಅವರು ನಿಮಗೆ ನಾಡಿದ್ದು ಸಿಕ್ಕಬಹುದು ಮೂಲ ಶ್ಲೋಕ ನೂರೆಂಟು ಶ್ಲೋಕ ನಿತ್ಯ ಹೇಳಿಬಿಟ್ರೆ ಗಾಯತ್ರಿ ಜಪ ಮಾಡಿದ ಫಲ ಬರ್ತದೆ ವೆಂಕಟೇಶ್ವರನನ್ನು ಸ್ತೋತ್ರ ಮಾಡಿದ ಫಲ ಉಂಟಾಗುತ್ತೆ ಭಗವಂತ ಕಣ್ಣು ತೆರೆದು ನಾಮ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ನಿಮ್ಮನ್ನು ನೋಡ್ತಾನೆ ಅನುಗ್ರಹ ಮಾಡ್ತಾನೆ ಅವನ ದಯೆ ನಿಮ್ಮ ಮೇಲೆ ಇಳಿದು ಬರ್ತದೆ ಏನು ಸಂದೇಹವಿಲ್ಲ ಇಂತಹ ದಿವ್ಯ ಸ್ತೋತ್ರವನ್ನು ನೀವು ರೆಕಾರ್ಡ್ ಬೇರೆ ಮಾಡೋದ್ರಿಂದ ದಿವಸಕ್ಕೆ ಹತ್ತು ಶ್ಲೋಕವನ್ನು ರಾಗವಾಗಿ ಓದಿ ತೋರಿಸ್ತೇನೆ ಮತ್ತು ಅದರ ಪ್ರಮೇಯಗಳನ್ನು ಕುರಿತು ಆದಷ್ಟು ಸಂಕ್ಷೇಪವಾಗಿ ವಿವರಿಸುವ ಒಂದು ಪ್ರಯತ್ನವನ್ನು ಮಾಡ್ತೇನೆ ಈ ಹೊತ್ತು ಮೊದಲು ಮೊದಲು ಒಂದು ಉಪೋದ್ಘಾತವನ್ನು ಹಾಕಬೇಕು ಉಪೋದ್ಘಾತ ಘಾತ ಅಂದರೆ ಹೊಡೆತ ಉದ್ಘಾತ ಅಂದರೆ ಹೊಡೆದು ಈ ವೀಣೆಯಲ್ಲಿ ಮೀಟು ಅಂತ ಹೇಳ್ತಾರೆ ನೋಡಿ ಆ ಮೀಟ್ಗೆ ಘಾತ ಅಂತಾರೆ ಸಂಗೀತಜ್ಞರು ಉಪೋದ್ಘಾತ ಮೆಲ್ಲಗೆ ಎಬ್ಬಿಸಿ ಕೊಡಬೇಕು ಶ್ರುತಿ ಸೇರಿದಂತೆ ಉಪ ಉದ್ಘಾತ ಈ ಗ್ರಂಥ ಏನು ಹೇಳ್ತಾ ಇದೆ ಅನ್ನೋ ವಿಷಯವನ್ನು ಎಬ್ಬಿಸಿ ಕೊಡಬೇಕು ಮೊದಲು ರುಚಿ ಉಂಟು ಮಾಡಬೇಕು ಆಮೇಲೆ ಶ್ಲೋಕಗಳನ್ನು ಅನುಸಂಧಾನ ಮಾಡೋಣ ಒಂದೆರಡು ಪ್ರಶ್ನೆಗಳನ್ನು ಕೇಳಿಕೊಂಡು ಉತ್ತರ ರೂಪದಲ್ಲಿ ನಿಮಗೆ ಸ್ತೋತ್ರಕ್ಕೆ ಪ್ರವೇಶ ಮಾಡುವುದಕ್ಕೆ ಯತ್ನ ಮಾಡ್ತೀನಿ ಎತ್ಕೋತ್ಲೆ ಅದಕ್ಕೆ ವಿಷಯ ಕೇಳಿದ್ರು ನೀವು ಬೇಜಾರು ಮಾಡ್ಕೋಬಾರದು ಇಲ್ಲಿ ಸೇರಿರುವ ಮಹಾಭಕ್ತರಲ್ಲಿ ಜೀವನದಲ್ಲಿ ದುಃಖವನ್ನೇ ಪಡೆದಿದ್ದ ಪಡೆಯದಿದ್ದವರು ಯಾರು ಇದ್ರೆ ದಯವಿಟ್ಟು ಕೈ ಎತ್ತಬೇಕು ಒಮ್ಮೆಯೂ ಜೀವನದಲ್ಲಿ ದುಃಖ ಪಡೆದೇ ಇದ್ದವರು ಯಾರು ಇದ್ರೆ ದಯವಿಟ್ಟು ಕೈ ಎತ್ತಬೇಕು ಇಲ್ವಾ ಅಂದರೆ ಎಲ್ಲರಿಗೂ ದುಃಖಗಳಿವೆ ಆಗಿವೆ ಯಾವ್ಯಾವ ತರಹ ದುಃಖಗಳು ನಾ ಕೇಳೋಕೆ ಹೋಗೋದಿಲ್ಲ ಅದು ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ತಾಪತ್ರಯ ಅಂತ ಹೇಳ್ತಾರೆ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ಆದಿ ದೈವಿಕ ಆತ್ಮಕ್ಕೆ ಅಂಟಿ ಬಂದ ಕೆಲವು ತಾಪಗಳು ರೋಗಗಳು ಏನು ಆತ್ಮಕ್ಕೂ ರೋಗ ಉಂಟೆ ಆತ್ಮಕ್ಕೆ ಬರುವುದು ದೊಡ್ಡ ರೋಗ ಆತ್ಮಕ ರೋಗ ಬಂದರೆ ದೇವರ ಕಡೆ ಹೋಗ್ಗೊಡಿಸೋದಿಲ್ಲ ಭಗವದ್ ವಿಷಯದಲ್ಲಿ ರುಚಿ ಬರಗೊಡಿಸೋದಿಲ್ಲ ಎಲ್ಲಿಂದ ಬರುತ್ತೆ ರೋಗ ಆತ್ಮಕ್ಕೆ ಹಿಂದಿನ ಜನ್ಮದಿಂದ ಅಂಟಿ ಬರುತ್ತೆ ವಾಯುರ್ಗಂಧ ನಿವಾಶಯಾತ್ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗುವಾಗ ಯಾರು ಪ್ರಪತ್ತಿ ಮಾಡಿರೋದಿಲ್ಲ ಅವ್ರದ್ದು ಅಕೌಂಟ್ಸ್ ಏನು ಮುಗಿದಿರೋದಿಲ್ಲ ಆ ಕರ್ಮಗಳ ಮೂಟೆಯನ್ನು ಬೆನ್ನ ಮೇಲೆ ಕಟ್ಟಿ ಭಗವಂತ ಮುಂದಿನ ಜನ್ಮಕ್ಕೆ ಕಳಿಸ್ತಾನೆ ಈ ಟಿ ವಿ ಎತ್ತವ್ರು ಹೆಗಲ ಮೇಲೆ ಒಂದು ಮೂಟೆ ತಗೊಂಬರ್ತಾರೆ ನೋಡಿ ಹಿಂದೆ ಬಾಲ ಬೈದಿದ್ದ ಹಾಗೆ ಅವ್ರನ್ನ ಬೈದೆ ಅಂತ ನಮ್ಮ ಬೆನ್ನ ಮೇಲೆ ಇರುತ್ತೆ ಪಾಪದ ಮೂಟೆ ಅದಕ್ಕನುಗುಣವಾಗಿ ನಾಯಿ ನರಿ ಹಂದಿ ಮನುಷ್ಯರಲ್ಲಿ ಮನುಷ್ಯಾಧಮತ್ವ ದುರ್ಬುದ್ಧಿ ದೇವದ್ವೇಷ ಭಗವದ್ವೇಷ ದ್ವೇಷ ಕಾಮಕ್ರೋಧ ಲೋಭಗಳು ಜನ್ಮಾಂತರದಿಂದ ಬರ್ತವಪ್ಪ ಇವು ಎಷ್ಟೊಂದು ವ್ಯಾಮೋಹ ದುಡ್ಡಿನ ಮೇಲೆ ಅಪ್ಪ ದುಡ್ಡನ್ನು ಪ್ರೀತಿ ಮಾಡುವಷ್ಟಿನ್ಯಾವುದನ್ನೂ ಪ್ರೀತಿ ಮಾಡದೇ ಇರುವಂತಹ ಜನಗಳನ್ನು ನಾನು ನೋಡಿದ್ದೇನೆ ಆ ದುಡ್ಡು ಏನು ಮಾಡ್ತದೆ ಈ ಥರ ಎಲ್ಲ ವಸ್ತುಗಳ ಮೇಲೆ ನಿಮಗಿರಬಹುದಾದ ಪ್ರೀತಿಯ ಶಕ್ತಿಯನ್ನೇ ಹಾಳು ಮಾಡಿಬಿಡುತ್ತೆ ಲೋಭ ಮನಸ್ಸಿಗೆ ಬಂದದ್ದೇ ಆಶೆ ಈಗ ಈಡೇರಬೇಕು ಅದು ಕಾಮ ಕುದಿಯೋದು ಕೋಪದಿಂದ ಅದಾಗಲಿಲ್ಲ ಇದಾಗಲಿಲ್ಲ ಅವರು ಸಾಯಲಿಲ್ಲ ಇವರು ಮಾಡಲಿಲ್ಲ ಕ್ರೋಧ ಇದು ಜನ್ಮಾಂತರದಿಂದ ಅಂಟಿಸಿಕೊಂಡು ಬರುವಂಥ ಇಂಥದ್ದು ಎಷ್ಟೋ ಇರುತ್ತೆ ಜನ್ಮಾಂತರ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತೆ ಅಲರ್ಜಿ ಕ್ಯೂರ್ ಮಾಡೋಕ್ಕಾಗದೇ ಇರೋ ರೋಗಗಳಿರುತ್ತೆ ಎಷ್ಟೋ ಇರುತ್ತೆ ಅಲರ್ಜಿ ಬಿಡ್ತಾರೆ ಡಾಕ್ಟ್ರು ಅಲರ್ಜಿ ಅಂದರೆ ತಾಪತ್ರಯದಲ್ಲಿ ಮೊದಲನೇ ಅಧ್ಯಾತ್ಮದ್ದು ಭಗವಂತನ ಕೃಪೆ ಇದ್ರೆ ಹೋಗುತ್ತೀರ ಹೋಗೋದಿಲ್ಲ ಅದು ಆದಿದೈವಿಕ ದೇವತೆಗಳಿಗೆ ಅಪಚಾರ ಮಾಡಿರ್ತೇವೆ ಆ ದೇವತೆಗಳು ಮುನಿಸಿಕೊಂಡಿರ್ತಾರೆ ಕೋಪಗೊಂಡಿರ್ತಾರೆ ಅವರು ನಾನಾ ರೀತಿಯಲ್ಲಿ ಪೀಡೆಗಳನ್ನು ನಮಗೆ ಒದಗಿಸ್ತಾರೆ ಒಬ್ಬನ ಹೊಟ್ಟೆ ಉಬ್ಬರಿಸ್ಕೊಳ್ಳುತ್ತೆ ಒಬ್ಬ ಎಲ್ಲಿ ಮುಟ್ಟಿದರೂ ಅವನಿಗೆ ನೀರು ಸಿಕ್ಕೋದಿಲ್ಲ ದೊಡ್ಡ ಮನೆ ತಗೊಂಡಿರ್ತಾನೆ ಬೋರ್ವೆಲ್ ಹಾಕ್ತಾನೆ ಇವನು ಮುಟ್ಟಿದ್ರೆ ಬೋರ್ವೆಲ್ ಡ್ರೈ ಆಗುತ್ತೆ ಮಾಡಿ ಮೇಲೆಲ್ಲ ಮಾಡಿ ಕೆಳಗಲ್ಲ ಯಾವ ಊರಿಗೆ ಹೋದ್ರೂ ಅವನಿಗೆ ನೀರೇ ಸಿಕ್ಕೋದಿಲ್ಲ ಶಾಪ ಮಕ್ಕಳಾಗೋದಿಲ್ಲ ನಾಗಶಾಪ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ ಹುಟ್ಟುವಾಗಲೇ ಕಿವಿ ಕಳಿಸೋದಿಲ್ಲ ಇಂದ್ರಶಾಪ ಅಗ್ನಿಶಾಪ ಇಲ್ಲ ಏನು ಹೇಳ್ತಾರೆ ಏನು ಅರ್ಥವಾಗುತ್ತೆ ದೇವತೆಗಳ ಕೋಪ ಆದಿದೈವಿಕ <clears throat> ಆದಿಭೌತಿಕ ಪಂಚಭೂತಗಳಿಂದ ಉಂಟಾಗುವ ರೋಗಗಳು ಈ ಶರೀರದಿಂದ ಬರುವ ರೋಗವು ಕಫವಾತ ಬೆತ್ತೈ ಆಯುರ್ವೇದ ಹೇಳಿತು ಭಗವದ್ಗೀತೆ ಹೇಳಿತು ಕಂಠ ಪ್ರದೇಶದಲ್ಲಿ ಕಫವೆಂಬುದು ಉಂಟಾಗ್ತದೆ ಕೆಮ್ಮು ಬರುತ್ತೆ ಫ್ಲೆಮ್ ಆ ಕಫ ಅನ್ನೋದು ಯಾರೋ ತೊಂದರೆ ನಿಮ್ಮ ಗಂಟ್ಲಲ್ಲಿ ಹಾಕೋದಿಲ್ಲ ನಿಮ್ಮ ಗಂಟ್ಲಲ್ಲೇ ಉಂಟಾಗುತ್ತೆ ನೋಡಿ ಅದು ಎಲ್ಲಿ ಮಾತಾಡಬೇಕು ನಾಭೀಹೃತ್ ಕಂಠರಸನ ಭಗವಂತನನ್ನು ಕೊಂಡಾಡಬೇಕಾದ ನಾಲಿಗೆ ಅದು ಈ ಕಂಠದಿಂದ ಸ್ವರ ಬರಬೇಕಲ್ಲ ಅಲ್ಲಿ ಅಡರಿಕೊಳ್ಳುತ್ತೆ ಕಫವೆಂಬುದು ವಾತವೆಂಬುದು ಗ್ಯಾಸ್ ಟ್ರಬಲ್ ಅಂತಾರೆ ಇವತ್ತು ಬೇರೆ ಭಾಷೆಯಲ್ಲಿ ಏನು ತಿಂದರೂ ಜೀರ್ಣ ಆಗೋದಿಲ್ಲ ಹೊಟ್ಟೆ ಬುಬ್ಬರಿಸ್ಕೊಳ್ಳುತ್ತೆ ಸ್ಪುರುಷ ಶಕ್ತಿ ಹೋಗ್ತದೆ ಇಂದ್ರಿಯ ಶಕ್ತಿ ಹೋಗ್ತದೆ ಪಿತ್ತೈ ಲಿವರ್ ಈ ಹೊಟ್ಟೆಯಲ್ಲಿ ಈ ಪಚನ ಮಾಡುವುದಕ್ಕೊಂದು ಅಗ್ನಿ ಇಟ್ಟಿದ್ದಾನೆ ಭಗವಂತ ಅರ್ಜುನ ನಾನು ಆ ಅಗ್ನಿ ರೂಪದಲ್ಲಿದ್ದೇನೆ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ ಲೇ ಅರ್ಜುನ ನಿನ್ನ ಮನೆ ಅಡುಗೆ ಮನೆ ಆನೆ ಇರ್ಬೋದು ನೀ ತಿಂದ ಅನ್ನ ಜೀರ್ಣ ಆಗಬೇಕಾದ್ರೆ ಜೀರ್ಣ ಮಾಡಿ ಕೊಡೋನು ನಾನು ಕಾಣೋ ನಿನ್ನ ಹೊಟ್ಟೆಯಲ್ಲಿ ಇರ್ತೇನಪ್ಪ ಅವನ ಸ್ನೇಹ ನೋಡಿ ಕೃಪೆ ನೋಡಿ ನೀವು ನಿಮ್ಮ ಕೈಯಿಂದ ತಿಂದ ಅನ್ನ ನೀವು ಬೆಲೆ ಕೊಟ್ಟು ತಗೊಂಬಂದ ಅಕ್ಕಿ ಬೇಳೆ ತರಕಾರಿ ಪದಾರ್ಥ ನೀವು ಜೀರ್ಣ ಆಗಬೇಕಾದ್ರೆ ಅದನ್ನು ಜೀರ್ಣ ಮಾಡಿ ಕೊಡುವ ಗುಲಾಮನಂತೆ ಅಹಂ ವೈಶ್ವಾನರೋ ಭೂತ್ವ ನೋಡಿ ಕೃಪೆ ಭಗವಂತನ ಕೃಪೆಯಿಂದ ಇದ್ದಿದ್ದು ಯಾವುದಿದೆ ಜೀವನದಲ್ಲಿ ಆದ್ದರಿಂದ ಕಫವಾತ ಬಿದ್ದಗಳು ಇದು ಆದಿಭೌತಿಕ ಎಲ್ಲೋ ಹೋಗ್ತೀರಿ ಯಾತ್ರೆ ಹೋಗ್ತೀರಿ ಕೆಮ್ಮು ತಗೊಂಡ್ಬರ್ತೀರಿ ಶೀತ ಬರ್ತದೆ ಜ್ವರ ಬರ್ತದೆ ವ್ಯಾಧಿ ಬರ್ತದೆ ವೈದ್ಯರು ಮೆಡಿಕಲ್ ಪ್ರಾಕ್ಟೀಷನರ್ಸ್ ಈ ಶರೀರದಲ್ಲಿ ಭೌತಿಕವಾದ ರೋಗಗಳಿಗೆ ಮಾತ್ರ ಕೆಲವಕ್ಕೆ ಔಷಧಿ ಕೊಡ್ತಾರೆ ಅಧ್ಯಾತ್ಮದ ರೋಗಕ್ಕೆ ಅಲ್ಲಿ ಇಲ್ಲ ಇಲ್ಲೇ ಬರಬೇಕು ಪ್ರವಚನವೇ ಕೇಳಬೇಕು ನೀವು ವೇದಾಂತ ಕೇಳಿದೆ ಅಧ್ಯಾತ್ಮ ರೋಗ ಹೋಗೋದಿಲ್ಲ ಅದಕ್ಕೆ ಪೂಜೆ ಪುನಸ್ಕಾರ ಹೋಮ ಹವನ ದೇವಸ್ಥಾನ ಮಾಡ್ತಾ ಇದ್ದಾರೆ ನೋಡಿ ಎಲೆಕ್ಷನಲ್ಲಿ ಗೆಲ್ಲಬೇಕು ಗೆದ್ದು ಬಂದವು ಇವರು ಹೋಗದೇ ಇರೋ ದೇವಸ್ಥಾನ ಇಲ್ಲ ದೇವದ ದೈವದ ಪೀಡೆ ತಪ್ಪಬೇಕು ಹೆಸರಲ್ಲಿ ಒಂದು ಅಕ್ಷರ ಕಡಿಮೆ ಇದ್ದಕ್ಕೆ ಈಗಾಯಿತು ಮುಖ್ಯಮಂತ್ರಿ ಪದವಿ ಹೆಸರಲ್ಲಿ ಒಂದು ಅಕ್ಷರವನ್ನು ಸೇರಿಸಿಕೊಂಡರು ಯಾವನೂ ಹೇಳ್ತಾ ನ್ಯೂಮರಾಲಜಿಸ್ಟು ಜ್ಯೋತಿಷಿ ನೋಡಿ ಅದೆಲ್ಲ ನೀವು ಕ್ಯೂರ್ ಮಾಡ್ತೀರಿ ಈ ತಾಪತ್ರಯಗಳು ಇದಿಂದೇ ಇರೋರು ಯಾರೂ ಇಲ್ಲ ಲೋಕದಲ್ಲಿ ನಿಮಗೆ ಗೊತ್ತಿದೆ ಮೊದಲನೇ ವಿಷಯ ಈಗ ಎರಡನೇ ಪ್ರಶ್ನೆ ಈ ದುಃಖ ನಮಗೆ ಹೋಗಬೇಕಾದ್ರೆ ಏನು ಮಾಡಬೇಕು ಈ ದುಃಖ ಬರುವುದು ಯಾಕೆ ಯಾವತ್ತಿಂದ ಇದೆ ಈ ದುಃಖ ತುಂಬ ಬುದ್ಧಿವಂತರಾದವರು ಈ ಪ್ರಶ್ನೆಗಳನ್ನು ಕೇಳ್ತಾರೆ ಅಷ್ಟೇ ಬುದ್ಧಿವಂತರಾದವರು ಈ ಪ್ರಶ್ನೆಗಳಿಗೆ ನಮ್ಮಲ್ಲಿ ಉತ್ತರ ಇಲ್ಲ ಅಂತಾರೆ ಬಹಳ ಅವರು ಉತ್ತರ ಹೇಳಿದ್ರೆ ಕಷ್ಟ ಆಗುತ್ತೆ ಯಾಕೆ ಅದು ತಿಳ್ಕೊಳ್ಳೋ ಶಕ್ತಿ ಇರೋಲ್ಲ ಇವ್ರಿಗೆ ಹೇಳಿ ಹೇಳಿ ಸುಸ್ತಾಗಿ ಸ್ವಾಮಿ ನಿಮ್ಮ ಜೊತೆ ಮಾತಾಡೋದು ವ್ಯರ್ಥ ಅಂತಾರೆ ಇವ್ರ ತಲೆ ಕೆಟ್ಟು ಹೋಗುತ್ತೆ ಆಮೇಲೆ ವೇದಾಂತ ಇರುವ ಯಾತಿಕೆ ಜನರನ್ನು ಹುಚ್ಚು ಮಾಡುವುದಕ್ಕೆ ಯಾರಿಗೆ ಸರಿಯಾಗಿ ಪ್ರಶ್ನೆ ಕೇಳುವಕ್ಕೆ ಯೋಗ್ಯತೆ ಇಲ್ಲ ಅವ್ರು ಕೇಳಿಬಿಡ್ತಾರೆ ನಮಗೆ ಕಷ್ಟ ಬಂದಿದೆ ಸ್ವಾಮಿ ಕಷ್ಟ ಹೋಗಬೇಕು ನೀವು ಪಂಡಿತರು ವೇದಾಂತ ತಿಳಿದವರು ಉತ್ತರ ಹೇಳಿ ನಾ ಹೇಳ್ತೀರಪ್ಪ ನಿನಗೆ ಅರ್ಥ ಆಗೋದಿಲ್ಲವಲ್ಲೋ ಏ ಅರ್ಥ ನೀವೇ ಕೊಡಬೇಕು ಅರ್ಥ ತಿಳಿಯುವಂತೆ ಹೇಳದೇ ಇದ್ರೆ ಅಂತ ಪಂಡಿತರು ನೀವು ಅದು ನಮ್ಮ ಮೇಲೆ ಕೇಳ್ತಾರೆ ಅದು ಅವ್ರಿಗೆ ತಿಳಿಯದೇ ಇದ್ದು ನಾನೇ ಕಾರಣ ಹೇಗಿದೆ ನೋಡಿ ಕರ್ಮ ನನ್ನ ಕರ್ಮವೋ ಅವ್ರ ಕರ್ಮವೋ ಆದ್ದರಿಂದ ಇದಕ್ಕೆ ಉತ್ತರ ಹೇಳಬೇಕು ಅದನ್ನೇ ಗೀತೆಯಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ಉಪನಿಷತ್ತುಗಳಲ್ಲಿ ಋಷಿಗಳು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡವರು ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸರು ನಮಗೆ ಉತ್ತರವನ್ನು ಕೊಡ್ತಾರೆ ಅದನ್ನು ಸಂಕ್ಷೇಪದಲ್ಲಿ ಹೇಳ್ತೇನೆ ಬಹಳ ದೊಡ್ಡ ಪ್ರಮೇಯ ಇದು ಎಲ್ಲಿಂದ ತಗೋಬೇಕು ವೇದಾಂತ ದೇಶಕರ ಅಧಿಕರಣ ಸಾರಾವಳಿ ತತ್ವಮುಕ್ತ ಕಲಾಪ ನ್ಯಾಯ ಪರಿಶುದ್ಧಿ ಶ್ರೀಭಾಷ್ಯ ತತ್ವ ಟೀಕೆ ಈ ಗ್ರಂಥಗಳಿಂದ ಆರಿಸಿಕೊಂಡು ಕೊಡಬೇಕು ಅದು ಬಹಳ ಕಠಿಣವಾದ ವಿಷಯ ನಿಮಗೆ ತಿಳಿಯೋದು ಕಷ್ಟವಾಗುತ್ತಾದ್ದರಿಂದ ಮತತ್ರಯದ ಗೊಂದಲಕ್ಕೆ ಹೋಗದೆ ಎಲ್ಲರಿಗೂ ಸುಲಭವಾಗಿ ತಿಳಿಯುವುದಕ್ಕೆ ಸಾಧ್ಯವಾದಷ್ಟು ಸರಳ ಭಾಷೆಯಲ್ಲಿ ಇದನ್ನು ಪಿಂಡೀಕೃತ ಮಾಡಿ ಒಂದು ಪೇಸ್ಟ್ ಇದ್ದ ಹಾಗೆ ಆಯುರ್ವೇದದಲ್ಲಿ ರಸಾಯನ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಸಂಕ್ಷೇಪವಾಗಿ ನಾನು ಕೊಡುವ ಪ್ರಯತ್ನವನ್ನು ಮಾಡ್ತೇನೆ ಈ ಜಿ ಎಲ್ಲಿ ಶುರು ಮಾಡಿದ್ದೇನೆ ಆಚೆ ಮಾಡಿಕೊಳ್ಳಿ ಪ್ರತಿಯೊಬ್ಬ ಜೀವಾತ್ಮನಿಗೆ ಭಗವಂತ ಸೃಷ್ಟಿಯ ಆದಿಯಲ್ಲಿ ಅದು ಯಾವತ್ತೋ ನನಗೆ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅದು ಯಾವತ್ತು ಅಂತ ಅಡ್ಡ ಪ್ರಶ್ನೆ ಕೇಳಬೇಡಿ ದಯವಿಟ್ಟು ಮತ್ತ ಮೊದಲನೇ ಸಲ ಸೃಷ್ಟಿ ಯಾವಾಗ ಮಾಡಿದನೋ ಅಂಥದ್ದೊಂದು ಸೃಷ್ಟಿಕಾಲ ಇದ್ರೆ ಅದರಲ್ಲಿ ಪ್ರತಿಯೊಂದು ಜೀವಾತ್ಮನಿಗೂ ಕಿಂಚಿತ್